ಪರಮೋ ಪಿರಮೇಶಿತುರು ಅಸ್ಯ ಸಮೋ ನಿ ಅಭೂತ್ ನ ಭವಿಷ್ಯತಿ ಚ ಈ ಪರಮಾತ್ಮನಿಗೆ ಪರಮನೂ ಯಾರಿಲ್ಲ ಸಮರೂ ಯಾರಿಲ್ ಇದ್ದಿದ್ದಿಲ್ಲ ಮುಂದೆ ಬರೋದಿಲ್ಲ ಅದ್ಯತನೋಪಿ ಕ್ವಚಿನ್ನ ಇವತ್ತಿಗೂ ಎಲ್ಲಿಯೂ ಇಲ್ಲ ಪೂರ್ಣ ಸದಾ ಗಣಿತೆಡ್ಯ ಗುಣಾನುಭವೈಕತನು ಪೂರ್ಣವಾದ ಯಾವಾಗಲೂ ಅಗಣಿತವಾದ ಸ್ತುತ್ಯವಾದ ಗುಣಗಳ ಅನುಭವವೇ ದೇಹವಾಗಿ ಇರುವ ಆ ಭಗವಂತನಿಗೆ ಸಮರು ಅಧಿಕರು ಇರಲಿಲ್ಲ ಬರುವುದಿಲ್ಲ ಇಲ್ಲ